ಜ್ಞಾನ ಬುದ್ಧಿ ವಿದ್ಯೆ ಭಗವಂತನ ಕಡೆಗೆ ಹೋಗತಕ್ಕಂಥ ಭಕ್ತಿಯನ್ನು ಕೊಡುವವಳು ಸರಸ್ವತಿ ಪೂಜೆ ಅಪರೂಪಕ್ಕೆ ಮಾಡ್ತಾರೆ ವರ್ಷಕ್ಕೆ ಒಂದು ಸಲ ಮಾಡ್ತಾರೆ ಕೆಲವು ಲಕ್ಷ್ಮೀ ಪೂಜೆ ಪ್ರತಿ ಶುಕ್ರವಾರ ಮಾಡ್ತಾರೆ ಪ್ರತಿ ಮಂಗಳವಾರ ಮಾಡ್ತಾರೆ ವಿಧಾನಸೌಧದಲ್ಲಿ ಮಾಡ್ತಾರೆ ಪೋಸ್ಟ್ ಆಫೀಸಲ್ಲಿ ಮಾಡ್ತಾರೆ ಬ್ಯಾಂಕಲ್ಲಿ ಮಾಡ್ತಾರೆ ಪೊಲೀಸ್ ಅಲ್ಲಿ ಮಾಡ್ತಾರೆ ಕರಾಳ ದಿವಸ ಕೆಟ್ಟ ಹೋಯಿತು ಶುದ್ಧ ಮಾಡಬೇಕು ಹಾಕಿ ಸಗಣಿ ತೊಳಿರಿ ಯಾರು ಬೇಡ ಅಂತಾರೆ ಮುಸಲ್ಮಾನರು ನಮ್ಮ ಧಾರವಾಡದಲ್ಲಿ ಒಬ್ಬ ಮುಸಲ್ಮಾನರು ಒಂದು ಸೌದೆ ಅಂಗಡಿ ಇಟ್ಟಿದ್ದರು ಮುಲ್ಲಾ ಅಂತ ಅವನ ಹೆಸರು ನಾನೆಷ್ಟು ಬಡತನದಲ್ಲಿದ್ದರೆ ಅಂತ ಒಂದು ಕಾಲದಲ್ಲಿ ತಿಂಗಳ ಕೊನೆಯಲ್ಲಿ ಹಣ ಸಾಲದೆ ಇದ್ದಾಗ ಮುಲ್ಲಾ ಹತ್ರ ಸಾಲ ತರ್ತಾ ಇದ್ದೆ ನಾನು ಅದೊಂದು ಕಾಲ ತುಂಬ ಒಳ್ಳೆ ಮನುಷ್ಯ ಕುಳ್ಳಾಗಿರೋನು ಪಾಪ ಕೊಟ್ಟದ್ದು ವಾಪಸ್ ಕೇಳ್ತಿರಲ್ಲ ನಾನೇ ತೊಗೊಂಡೋಗಿ ಕೊಡ್ತಿದ್ದೆ ಬಾಕಿ ಉಳಿಸಿಲ್ಲ ಇಲ್ಲಿ ತನಕ ಅವನ ಅಂಗಡಿ ಲಕ್ಷ್ಮಿ ಫೋಟೋ ಹಾಕಿದ್ದ ಮುಲ್ಲಾ ಅಂದ್ರೆ ಸಾಮಾನ್ಯ ಅಲ್ಲ ಮುಲ್ಲಾ ಅಂದ್ರೆ ಅವರು ಅವರಲ್ಲಿ ಗುರುಪ್ರಾಯರು ಒಂದು ದಿವಸ ಅಲ್ಲಿ ಕೂತಿದ್ದೆ ಸೌದೆ ತೂಕ ಮಾಡಿಸುವಾಗ ಏನಪ್ಪ ನೀನು ಲಕ್ಷ್ಮೀ ಪೂಜೆ ಮಾಡ್ತೀಯಾ ನಿಮ್ಮಲ್ಲಿ ತಬ್ಲಿಗಿ ಇಲ್ವಾ ನಿಮ್ಮ ದೊಡ್ಡವರು ಬಂದು ನಿಮ್ಮನ್ನ ಆಕ್ಷೇಪ ಮಾಡೋದಿಲ್ವಾ ಅದ್ರ ಮೇಲೆ ಅವನು ಗಂಧ ಹಚ್ಚಿ ಕುಂಕುಮ ಹಚ್ಚಿ ಊದಿನ ಕಡ್ಡಿ ಹಚ್ಚಿ ಹಚ್ಚಿ ಒಂದು ಒಣ ತೂಕ ಗಂಧ ಅದರ ಮೇಲೆ ಕೂತಿತ್ತು ಸುಮ್ಮನೆ ಇಟ್ಟಿಲ್ಲ ಪೂಜೆನು ಮಾಡ್ತಾ ಇದ್ದ ಅಂತ ಅವನು ಹೇಳಿದ ಸ್ವಾಮಿ ನಮಗೆ ಲಕ್ಷ್ಮೀ ಬೇಡವೇ ಅಂದ ಅವನು ಮುಲ್ಲ ಹೇಳಿದ ಮಾತಿದು ಆದ್ರೆ ಲಕ್ಷ್ಮೀ ಪೂಜೆ ಎಲ್ರಿಗೂ ಬೇಕು ಸರಸ್ವತಿ ಪೂಜೆ ಯಾರಿಗೂ ಬೇಡ ಅದು ಯಾಕೆ ಗೊತ್ತು ಸರಸ್ವತಿ ಪೂಜೆ ಅವ್ರು ಬರಲಿ ಅಂತ ದಶಾವತಾರ ಬಿಚ್ಚಿರಲೇ ಇಲ್ಲ ನೋಡಿ ಇಲ್ಲಿ ತನಕ ನೀವು ಕಳ್ತಾರ ಏನೇನೋ ಮಾಡಿ ಏಮಾರಿಸ್ತಾ ಕೂತಿದ್ದೇನೆ ಸಂಖ್ಯೆಯನ್ನ ಶ್ಲೋಕಗಳನ್ನು ಹೇಳ್ತಾ ನಮ್ ಕಳ್ತರ ನಿಮ್ಗೆ ಗೊತ್ತಾಗೋದಿಲ್ಲ ಇದು ಇದು ಕ್ಲಾಸ್ ರೂಮ್ ನಲ್ಲಿ ಹೀಗೆ ಪಾಠ ಮಾಡಿ ಮಾಡಿ ಅಭ್ಯಾಸ ನಮಗೆ ಒಂದು ಸಲ ಸರಸ್ವತಿ ಪೂಜೆ ಮಾಡ್ತಾರೆ ಶ್ರೀ ಅಲ್ಲದೆ ಇದ್ದರೆ ಮೂಲ ನಕ್ಷತ್ರದಲ್ಲಿ ಮಾಡ್ತಾರೆ ಶ್ರೀ ವೈಷ್ಣವರಾಗಿದ್ದರೆ ಹೈಗ್ರೀವ ಪೂಜೆ ಮಹಾನವಮಿ ದಿವಸ ಮಾಡ್ತಾರೆ ಏನು ಮಾಡ್ತಾರೆ ತಾತನ ಕಾಲದ್ದು ಮೂತಾತನ ಕಾಲದ್ದು ಪುಸ್ತಕಗಳಿರ್ತದಲ್ಲ ತೆಗೆದ್ರೆ ಒಡೆದು ಚೂರು ಚೂರಾಗಿ ಬೀಳ್ತದಲ್ಲ ಅಂತಹ ಪುಸ್ತಕಗಳನ್ನು ತೆಗೆದು ಉಪಾಯವಾಗಿ ಧೂಳು ತೆಗೆದು ಅದನ್ನೆಲ್ಲ ಒಂದು ಕಡೆ ಇಟ್ಟು ಬಿಚ್ಚುವುದಕ್ಕೆ ಹೋಗದೆ ಅದ್ರ ಮೇಲೆ ಅರಿಶಿನ ಕುಂಕುಮಾಕ್ಷತೆ ಹೈಗ್ರೀವರಿಗೆ ಹುಲ್ಲು ಕಡ್ಡಿ ಹಾಕಿ ಪೂಜೆ ಮಾಡಿ ಎಷ್ಟು ಬೇಗ ಮುಗಿದೋಗುತ್ತೋ ಅಂತ ಯಥಾ ಪ್ರಕಾರ ಅದನ್ನು ಹಾಗೆ ಪ್ಲಾಸ್ಟಿಕ್ಕಲ್ಲಿ ಹಾಕಿ ಕಟ್ತಾರಲ್ಲ ಒಂದೇ ದಿವಸ ವರ್ಷದಲ್ಲಿ ಸರಸ್ವತಿ ಪೂಜಾ ಅಪರೂಪ ನಮಗೆಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ ಮಾಡ್ತಿದ್ರು ಎಲ್ಲರೂ ಕೂತ್ಕೊಂಡು ಪಾಪ ಹಾಡು ಹಸೆ ಹೇಳ್ತಿದ್ದು ಒಂದು ಕಾಲ ಈಗ ಸರಸ್ವತಿ ಬಂದನ ಘೋರ ಅಪರಾಧ ಸ್ಕೂಲಲ್ಲಿ ಹೇಳಬಾರ್ದು ಸೆಕ್ಯುಲರ್ ಆಗಿ ಹೋಯಿತು ಲಕ್ಷ್ಮಿ ಸೆಕ್ಯುಲರ್ ಎಲ್ಲ ಕಡೆ ಪೂಜೆಗೊಳ್ತಾಳೆ ಸರಸ್ವತಿ ಮಾತ್ರ ಸೆಕ್ಯುಲರ್ ಅಲ್ಲ ಆದ್ದರಿಂದ ಭಗವಂತನ ದಯ ಎಲ್ಲರ ಮೇಲೆ ಯಾತಕ್ಕೆ ಒಂದೇ ರೀತಿಯಲ್ಲಿ ಇಲ್ಲ ಅಂದರೆ ಬಾಯಿಸಿದವರ ಕಡೆ ಕೆಲವೆಡೆ ಪ್ರಕಟ ಕೆಲವೆಡೆ ಗುಪ್ತಗಾಮಿನಿ ನೇರವಾಗಿ ಕಾಣುವುದನ್ನು ಸಂಸಾರಿಗಳು ಅರ್ಥ ಮಾಡಿಕೊಳ್ಳದಂತೆ ಅಮ್ಮ ದಯಾದೇವಿ ನೀನು ಭಕ್ತರ ಪಾಪಗಳನ್ನು ನೀನು ಕ್ಷಮಿಸ್ತೀಯೇ ಉಪಶಮನ ಮಾಡ್ತೀಯೇ ಆದರೆ ವಿಮಲ ರಸವುಳ್ಳವಳು ವಿಮಲ ರಸಾವಹ ಬ್ರಾಹ್ಮಣ ಅಂತ್ಯಜ ವ್ಯತ್ಯಾಸವಿಲ್ಲ ಸರಸ್ವತಿ ಪೂಜೆಯನ್ನು ಯಾರು ಮಾಡಿದರೂ ಬುದ್ಧಿಯನ್ನು ಕೊಡ್ತಾಳೆ ಸಿದ್ಧಿ ಬುದ್ಧಿ ಪ್ರದಾಯಿನಿ ಶಾರದಾ ಸ್ತೋತ್ರ ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ನಾವು ಹೇಳ್ತಿದ್ವು ಸರಸ್ವತಿ ಅಂದರೆ ಭಗವಂತನ ಒಂದು ಕೃಪಾರೂಪ ವಾಚಂ ನಿಜಾಂಕರಸಿಕಾಂ ಪ್ರಸಮೀಕ್ಷಮಾಣ ವಕ್ತಾರವಿಂದ ವಿನಿವೇಶಿತ ಪಾಂಚಜನ್ಯ ವರ್ಣತ್ರಿಕೋಣ ರುಚಿರೆ ವರಪುಂಡರಿಗೆ ಬದ್ಧಾಸನೋ ಜಯತಿ ವಲ್ಲವ ಚಕ್ರವರ್ತಿ ಆಮ್ನಾಯ ಗಂಧಿ ರುಚಿರ ಸ್ಫುರಿತಾಸರೋಷ್ಟಂ ಆಸ್ರಾವಿಲೇಕ್ಷಣ ಮನುಕ್ಷಣ ಮಂದಹಾಸಂ ಗೋಪಾಲನನ್ನು ಹದಿನೈದು ಹದಿನಾರು ವರ್ಷ ಪರ್ಯಂತ ಬೆಳೆದು ನಿಂತ ಕೃಷ್ಣನನ್ನು ಗೋಪಾಲಕರ ಅವಸ್ಥೆಯ ಆ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ ಇಪ್ಪತ್ತು ಶ್ಲೋಕದಲ್ಲಿ ವೇದಾಂತೇಶಕರು ವಾಚಂ ನಿಜಾಂಕರಸಿಕಾಂ ಪ್ರಸಮೀಕ್ಷಮಾಣ ಒಂದು ಯಂತ್ರ ಬರೆಸಿದ್ದಾಳೆ ಯಶೋದೆ ಎಲ್ಲಿಂದಲೇ ಹೋಗುತ್ತೆ ನೋಡಿ ಸರಸ್ವತಿಯಿಂದ ಅಲ್ಲಿ ಬಂತು ಪದೇ ಪದೇ ಪೂತನೆ ಶಕಟ ಯಾರ್ಯಾರೋ ಕುಲ ಗೋತ್ರ ಗೊತ್ತಿಲ್ಲದೆ ರಾಕ್ಷಸರು ಅವರು ಕುಲ ಗೋತ್ರ ಬೇರೆ ರೀತಿ ಹೇಳಿ ಬಂದು ನಮ್ಮ ಅರಮನೆಗೆ ಕೃಷ್ಣ ಹುಟ್ಟಿದ್ದೇ ಸರಿ ಒಂದು ದಿವಸ ಪೂತ್ನೇನು ತಾಳು ಬಂದಿರಲಿಲ್ಲ ಅರಿಷ್ಟಗಳು ಬರಲಿಲ್ಲ ಈ ಊರಲ್ಲಿ ಎಲ್ಲಿ ನೋಡಿದ್ರು ರಾಕ್ಷಸರ ಕಾಟ ಏನಾದರೂ ಮಾಡಿ ಗರ್ಗಾಚಾರ್ಯರೇ ಮಾಡ್ತೀನಮ್ಮ ಅಂದರು ಮಂತ್ರತಂತ್ರ ಬಲ್ಲವರು ತಂತ್ರಶಾಸ್ತ್ರ ಬಲ್ಲವರು ಯೋಗವನ್ನು ಬಲ್ಲವರು ಗೋಪಾಲ ಯಂತ್ರವನ್ನು ಬರೆದರು ತ್ರಿಕೋಣವನ್ನು ಬರೆದರು ಒಂದು ಕಡೆ ಗೋ ಒಂದು ಕಡೆ ಪಾ ಒಂದು ಕಡೆ ಲಾ ಅಂತ ಬರೆದರು ಗೋಪಾಲ ಯಂತ್ರ ತ್ರಿಕೋಣ ರುಚಿರೇ ವರಪುಂಡರೀಕೆ ದೊಡ್ಡ ರಂಗೋಲಿಯಲ್ಲಿ ಬರೆಸಿಬಿಟ್ಟಿದ್ದಾಳೆ ಈ ಹೋಮ ಮಾಡುವಾಗ ಗೋಪಾಲ್ ಹೋಮ ಸಂತಾನ ಗೋಪಾಲ್ ಹೋಮ ಸಂತಾನ ಕೃಷ್ಣ ಹೋಮ ಈ ತಂತ್ರಶಾಸ್ತ್ರ ಬಹಳ ದೊಡ್ಡದು ಕ್ಷಿಪ್ರ ಫಲಕಾರಿ ಸ್ತೋತ್ರ ಮಾಡುವುದು ಒಂದು ರೀತಿ ಜಪ ಮಾಡುವುದು ಒಂದು ರೀತಿ ಹೋಮ ಮಾಡುವುದು ಒಂದು ರೀತಿ ಸರಿಯಾದವರ ಕೈಯಲ್ಲಿ ಮಂತ್ರ ಜಪ ಮಾಡಿ ಸಿದ್ಧಿ ಪಡೆದವರ ಕೈಯಲ್ಲಿ ಮಾಡಿಸಿ ನಿಮಗೆ ಪ್ರಯೋಜನ ಶೋ ಮಾಡಿದರೆ ಪ್ರಯೋಜನವಿಲ್ಲ ದೊಡ್ಡದಾಗಿ ರಂಗೋಲಿಯಲ್ಲಿ ಬೇರೆ ಬೇರೆ ಬಣ್ಣಗಳಲ್ಲಿ ವರ್ಣ ತ್ರಿಕೋಣ ರುಚಿರೇ ಮಧ್ಯದಲ್ಲಿ ತಾವರೇ ಪುಷ್ಪ ಬರೆಸಿದ್ದಾಳೆ ವರಪುಂಡರೀಕೆ ಅಲ್ಲಿ ಕೃಷ್ಣನನ್ನ ಒಳ್ಳೆ ಮಖಮಲ್ ಮೇಲೆ ಮಲಗಿಸಿದ್ದಾಳೆ ಬದ್ಧಾಸನೋ ಜಯತಿ ವಲ್ಲವ ಚಕ್ರವರ್ತಿ ಏನು ಮಾಡ್ತಾ ಇದ್ದಾನೆ ವಾಚಂ ಸಿಕಾಂ ಅವನು ತೊಡೆ ಮೇಲೆ ಸರಸ್ವತಿ ಕೂತಿದ್ದಾಳಂತೆ ವಾಚಂ ನಿಜಾಂಕರ ಸಿಕಾಂ ಒಂದರ್ಥ ಮೂರು ಮೂಲೆ ತಿರುಗಿ ನೋಡ್ತಾ ಇದ್ದಾನೆ ಏನ್ ನನ್ನ ಹೆಸರೇ ನಮ್ಮಮ್ಮ ವಾಚಂ ಶಬ್ದಾಕ್ಷರಗಳು ನಿಜ ಅಂಕರಸಿಕಾಂ ಅವನ ಗುರುತು ಮುದ್ರೆ ಇಟ್ಟಿದ್ದಾಳೆ ಪ್ರಸಮೀಕ್ಷಮಾಣ ಕೈಲಿ ಒಂದು ಶಂಖ ಇಟ್ಕೊಂಡಿದ್ದಾನೆ ಅಮ್ಮನ್ನು ನೋಡ್ತಾ ಇದ್ದಾನೆ ಬಣ್ಣ ಬಣ್ಣ ಗುಲಾಬಿ ಬಣ್ಣವನ್ನು ನೋಡಿ ಸಂತೋಷ ಪಟ್ಟಿದ್ದಾನೆ ಗೋ ಶಬ್ದವನ್ನು ನೋಡ್ತಾನೆ ಪಾ ಶಬ್ದವನ್ನು ನೋಡ್ತಾನೆ ಲಾ ಶಬ್ದವನ್ನು ನೋಡ್ತಾನೆ ಆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಭಾಷಂ ನಿಜಾಂಕರಸಿಕಾಂ ಪ್ರಸಮೀಕ್ಷಮಾಣೋ ಅರವಿಂದ ವಿನಿವೇಶಿತ ಪಾಂಚಜನ್ಯ ಕೈಲಿ ಪಾಂಚಜನ್ಯ ಬರೋಕೆ ಮೊದಲಾಗಿ ತನ್ನ ತಾಯಿ ಅವನಿಗೆ ಏನು ಹಾಲು ಹೊಯ್ಯುವುದಕ್ಕೆ ಅಂತ ಪಾಲಾಡೆ ಅಂತ ಒಂದು ಹೇಳ್ತಾರಲ್ಲ ಒಳಲೆ ಅಂತ ಹೇಳ್ತಾರೆ ಪೂರ್ವಕಾಲದಲ್ಲಿ ಕಾಲದಲ್ಲಿ ಶಂಖದಿಂದ ಹಾಲನ್ನು ಹೊಯ್ತಾ ಇದ್ರು ನಮ್ಮ ತಾಯಿ ನನಗೆ ಶಂಖದಲ್ಲಿ ಹಾಲು ಹಾಕೋಳು ಎದೆಯಲ್ಲಿ ಹಾಲಿಲ್ಲ ಹತ್ತನೇ ಮಗ ನಾನು ಅದಕ್ಕೇನು ಮಾಡೋದು ಅಲ್ಲಿಂದ ಶಂಖ ತಗೊಂಬರೋಳು ಅದು ನೋಡಿ ಭಯ ನನಗೆ ಹತ್ತನೇ ವರ್ಷ ಆಗೋ ತನಕ ಹಾಲು ಅಂದರೆ ಯಮ ಭಯ ಕಂಡೀಷನ್ ರಿಫ್ಲೆಕ್ಸ್ ಇದು ಏನೋ ಮಾಡಿಬಿಡ್ತಾರೆ ತಗೊಂಡು ಕಾಲು ಕೈ ಮೆಟ್ಕೊಂಡು ಕೊರಲಿಬ್ಬರು ಹಿಡ್ಕೊಂಡು ಕೊರಳು ಹಾಕ್ತಾರೆ ಅಂದರೆ ಇದು ಏನೋ ಒಂದು ದೊಡ್ಡ ಆಪರೇಷನ್ ಮಾಡಿದ ಹಾಗೆ ಅಂತ ಕೃಷ್ಣ ಏನು ಮಾಡೋನು ಪದೇ ಪದೇ ಚೇಷ್ಟೆ ಅಂದರೆ ಒಳಲೆ ಕಿತ್ಕೊಂಡ್ಬಿಡೋನು ಅದು ಹಾಕ್ತಾಳಲ್ಲ ಅಂತ ಕಿತ್ಕೊಂಡ್ಬಿಡೋನು ಕೈಯಲ್ಲಿ ಹಿಡ್ಕೊಂಡು ಪಂಚಜನ ದ್ವೀಪಕ್ಕೆ ಹೋಗೋದಕ್ಕೆ ಮುಂಚೆನೆ ವಕ್ರಾರವಿಂದ ವಿನಿವೇಶದ ಪಂಚಜನ್ಯ ಆ ಗೋಪಾಲ ವಂಶಿ ಓದಬೇಕು ಅದೇ ರೀತಿಯಲ್ಲಿ ಕೃಷ್ಣನಿಗೆ ಸರಸ್ವತಿ ಎನ್ನುವಳು ಲಕ್ಷ್ಮೀ ಭಾವದಲ್ಲಿ ಪತ್ನಿ ಅದನ್ನು ಹೇಳ್ತಾ ಇದ್ದೇವೆ ಇಲ್ಲಿ ವಾಗ್ದೇವತೆ ಅಂದರೆ ಯಾರು ವಾಗಂಭ್ರಣಿ ಋಗ್ವೇದದಲ್ಲಿ ವಾಗಂಭ್ರಣಿ ಅಂತ ಒಂದು ಸೂಕ್ತ ಸರಸ್ವತಿಗೆ ಜ್ಞಾನತ್ವವನ್ನು ಕೊಟ್ಟವಳು ಲಕ್ಷ್ಮೀದೇವಿ ಬುದ್ಧಿ ಎಂಬುದು ಒಂದು ಆದ್ದರಿಂದ ದಯಾದೇವಿಯ ಕೃಪೆ ಇದ್ದರೆ ಮನುಷ್ಯರೆಲ್ಲವನ್ನೂ ಪಡೆಯುತ್ತಾರೆ ಅಂತ ಇದು ಸಂಕೀರ್ಣವಾಗಿ ಅನೇಕ ವಿಷಯಗಳನ್ನು ಉಪಯುಕ್ತ ಅಲ್ಲದ್ದು ಅಂತ ತಿಳ್ಕೊಬೇಡಿ ಏನೇನೋ ಹೇಳಿ ಕಾಲ ಕಳೆದಿದ್ದಾರೆ ಅಂತ ಈ ಒಂಬತ್ತನೇ ದಶಕಕ್ಕೆ ಬರ್ತೇವೆ ದಶಾವತಾರ ವರ್ಣನೆಗೆ ಕೃಪೆ ವಿಗತ ವೇಲಯ ಕೃತ ಸಮಗ್ರ ಪೋಷೈಸ್ತ್ವಯ ಕಲಿಜ್ವಲನ ದುರ್ಗತೆ ಜಗತಿ ಕಾಲ ಮೇಘಾಯಿತಂ ಎಂಬತ್ತೊಂದನೇ ಪದ್ಯ ಸ್ಥಿತಿ ಪದೇಶು ಸಾನುಪ್ಲವೈ ವೃಷಾದ್ರಿಪದಿ ವಿಗ್ರಹೈ ವ್ಯಪಗತಾಖಿಲ ಅವಗ್ರಹೈ ಕೃಪೆ ವಿಗತ ವೇಲಯ ದಶಾವತಾರಕ್ಕೆ ಪೀಠಿಕೆ ಹಾಕಿದ್ದಾರೆ ಇಲ್ಲಿ ಮೊದಲನೇ ಅವತಾರ ಅರ್ಚಾವತಾರ ನಾವು ಹೇಳ್ತೇವೆ ಮತ್ಸ್ಯಾವತಾರ ಅಲ್ವೇ ಮೊದಲು ಮತ್ಸ್ಯಾವತಾರ ಮೊದಲು ಹೇಳಿದ್ರೆ ಇದು ಬಿಟ್ಟು ಹೋಗುತ್ತೆ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ ಇದನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಹತ್ತಿರದ ದೇವಾಲಯಗಳಲ್ಲಿ ನಿಮ್ಮ ಕೈಗಳಿಂದ ನಿತ್ಯ ಪೂಜೆಯನ್ನು ಸ್ವೀಕಾರ ಮಾಡ್ತಕ್ಕ ಭಗವಂತನ ಅರ್ಚಾಮೂರ್ತಿ ಏನಿದೆಯೋ ಅದು ಭಗವಂತ ಮಾಡ್ತಕ್ಕಂತಹ ಮೊದಲ ಅವತಾರ ಭಗವಂತ ಹೇಳಿದ ರಾಮಾವತಾರ ಮಾಡ್ತೇನೆ ಅಯ್ಯೋ ತ್ರೇತಾಯುಗದಲ್ಲಿರೋರು ಮಾತ್ರ ಆಗತ್ರಿ ಅದು ಬೇಡ ಈಗ ಅಂದ್ಲು ಅಪ್ಪ ಕೃಷ್ಣಾವತಾರ ಶೈವಮ ಇನ್ನೊಂದು ದುರ್ಯೋಧನನೇ ಬರಲಿಯೇ ಅದಕ್ಕೆ ಮುಂಚೆ ಕೃಷ್ಣಾವತಾರ ಮಾಡಿ ಏನು ಮಾಡ್ತೀರಿ ಹಾಕಿದ್ರೆ ಕಲಿಕೆ ಆಗಿಬಿಡ್ತೀನಿ ಮಹಾರಾಯರೇ ನಿಮ್ಗೆ ಯಾರೇ ದುರ್ಬುದ್ಧಿ ಕೊಟ್ಟರು ಜಗತ್ತು ಮೊದಲು ಬೆಳೆಯಬೇಕು ಹಾಗಿದ್ರೆ ಕೋರ್ ಅವತಾರ ಮಾಡ್ತಾನೆ ಅಲ್ರಿ ಬಲಿ ಬಂದಿಲ್ಲ ಎಲ್ರಿ ಮಾಡ್ತೀರಿ ಬಲಿ ಹಾಕೋದಕ್ಕೆ ಒಬ್ಬ ಬಲಿ ಬೇಕಲ್ಲ ಹಾಗಿದ್ರೆ ಎನ್ನಶೈವಂ ನಿಮ್ಮನ್ನು ನಂಬಿಕೊಂಡು ಕೊಳಚೆಗೇರಿಯಲ್ಲಿ ಸಣ್ಣ ಸಣ್ಣ ಬೀಜಗಳಲ್ಲಿ ಟಾಂಗ ರಿಕ್ಷಾ ಹೋಗೋದಕ್ಕೂ ಅವಕಾಶವಿಲ್ಲದೆ ಜಾಗದಲ್ಲಿ ದೂರ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗೋಕ್ಕಾಗದೇ ಇದ್ದವರೇನಿದ್ದಾರೆಯೋ ಅವರ ಮನೆಯ ಸಮೀಪದಲ್ಲಿ ಟೆನ್ ಬೈ ಟೆನ್ ಒಂದು ಸಣ್ಣ ಗುಡಿಯಲ್ಲಿ ನೀವು ಲಕ್ಷ್ಮೀ ರಮಣನಾಗಿ ಅವತಾರ ಮಾಡಬಾರದೆ ಮೈಸೂರು ಅರಮನೆಯಲ್ಲಿ ಒಡೆಯರುಗಳು ಮೊದಲು ಕಟ್ಟಿದ ದೇವಸ್ಥಾನ ಲಕ್ಷ್ಮೀರಮಣ ಸ್ವಾಮಿ ದೇವಸ್ಥಾನ one of the oldest temples ಆ ದೇವತಾ ವಿಗ್ರಹ ಎಲ್ಲೋ ಬೇರೆ ಕಡೆ ಇತ್ತು ರಾಜ ಒಡೆಯರ ಕಾಲದಲ್ಲಿ ಬಂದು ಸೇರಿತ್ತು ಆಮೇಲೆ ವರಾಹ ದೇವರು ಆಮೇಲೆ ತ್ರಿನೇಶ್ವರ ಬೇರೆ ಬೇರೆ ದೇವಸ್ಥಾನದಲ್ಲಿ ನಿಮಗೆ ಕೈಗೆ ಎಟಕತಕ್ಕಂಥ ಭಗವಂತನ ಮೂರ್ತಿ ಅಂದರೆ ಅಕ್ಷಾ ಮೂರ್ತಿ ನಮ್ಮ ಗೋಪಾಲಕೃಷ್ಣ ವೇಣುಗೋಪಾಲ ಇದ್ದ ಹಾಗೆ ಇಲ್ಲಿ ಹತ್ತಿರದಲ್ಲಿ ಎಲ್ಲರೂ ಒಂದು ಬಾಡಿಗೆ ಮನೆ ಮೇಲ್ಗಡೆ ಅವನಿಗಿಂತ ಎತ್ತರದಲ್ಲಿ ಒಂದು ಯಾವುದೋ ಫ್ಲ್ಯಾಟಲ್ಲಿದ್ದರೂ ಪರವಾಗಿಲ್ಲ ಭಗವಂತನೇ ಫ್ಲ್ಯಾಟಲ್ಲಿಲ್ಲ ಫ್ಲ್ಯಾಟ್ ಆಗಿದ್ದಾನೆ ಇನ್ನಿತ ಕಡೆ ನಿಂತಿದ್ದಾನೆ ಹೂ ಸ್ಪರ್ಶದಲ್ಲಿ ನೀವು ಹತ್ತನೇ ಮಾಡಿ ಇಪ್ಪತ್ತನೇ ಮಾಡಿ ಇಲ್ಲಿದ್ದೀರಿ ನಿಮ್ಗೆ ಏನು ಧೈರ್ಯ ಅಂದರೆ ಲಿಫ್ಟ್ ಕೈ ಕೊಡದೆ ಇದ್ದರೆ ಇವತ್ತು ಸಾಯಂಕಾಲ ಕೃಷ್ಣ ದರ್ಶನವನ್ನು ಮಾಡ್ಬೋದು ಮುಂಬಡಿ ಕೃಷ್ಣಾಜಿ ಎದ್ದು ಕೂಡಲೇ ಕಣ್ಣುಜ್ಜಿಕೊಂಡು ಕೃಷ್ಣನ ದೇವಸ್ಥಾನ ಅರಮನೆಯಲ್ಲಿ ನೋಡ್ತಾ ಇದ್ದ ಹಾಗೆ ಅರ್ಚಾವತಾರ ತುಂಬ ಸೌಲಭ್ಯ ಯಾವ್ದು ನೆನೆಸ್ತೀರಿ ಆ ರೂಪದಲ್ಲಿ ಸ್ವಾಮಿ ನೀ ದಶರಥ ಪುತ್ರನಾಗಿದ್ದೀಯೋ ದಾಶರಥೇ ನೀನು ರಾಮ ರೂಪದಲ್ಲಿ ನೋಡಲಿಲ್ವಲ್ಲ ಇವತ್ತು ನಮ್ಗೆ ತುಂಬ ಬೇಕಾಗಿದ್ದವರೊಬ್ಬರು ಬರಲಿಲ್ಲ ನೆನ್ನೆನೂ ಬರಲಿಲ್ಲ ನೆನ್ನೆ ಬೆಳಗ್ಗೆ ಒಂದು ಫಂಕ್ಷನ್ ಇತ್ತು ಅಲ್ಲೂ ಬರಲಿಲ್ಲ ಅವ್ರ ಮನೆ ಹತ್ರನೇ ಇತ್ತು ಆ ಫಂಕ್ಷನ್ನು ಅವ್ರಿಗೆ ಗೊತ್ತಿರಲಿಲ್ಲ ತಿಳಿಸೋದಕ್ಕೆ ನನಗಾಗಲಿಲ್ಲ ವಿಶ್ವನಾಥಯ್ಯನವರು ತಮಗೆ ಗೊತ್ತು ಅಂತ ಕಾಣುತ್ತೆ ನಮ್ಗೆ ತುಂಬ ಬೇಕಾದ ಮಿತ್ರರು ಆಮೇಲೆ ಯಾರ ಕೈಯಲ್ಲಿ ಶ್ರೀನಿವಾಸಯ್ಯನವರು ಮತ್ತೊಬ್ಬರು ಹೇಳಿದ್ರು ಅಂತ ಕೇಳಿ ಬೆಳಗ್ಗೆ ಇಲ್ಲಿ ಫಂಕ್ಷನ್ ಇತ್ತಲ್ಲ ಜೆ ಪಿ ನಗರದಲ್ಲಿ ನಮ್ಮನೆ ಹತ್ರನೇ ಹೇಳಲೇ ಇಲ್ವಲ್ಲ ಆಚಾರ್ಯರೇ ನಾ ಹೇಳಿದೆ ಸಿ ಡಿ ಮಾಡಿದ್ದಾರೆ ಅಕಸ್ಮಾತ್ ಸಿಕ್ಕುತ್ತೆ ಕೊಡ್ತೇನೆ ಅವ್ರ ಬಾಯಲ್ಲಿ ಏನು ಬಂತು ರಾಮಾವತಾರ ಸಮಕಾಲದಲ್ಲಿದ್ದವನು ರಾಮನನ್ನು ನೋಡಿದೆ ಆಮೇಲೆ ಫೋಟೋ ಕೊಟ್ಟಾಗಾಯಿತು ನೀವು ಅವ್ರ ಬಾಯಲ್ಲಿ ಮಾತು ವಿಶ್ವನಾಥಯ್ಯನವ್ರು ಹೇಳಿದ ಮಾತು ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು ರಾಮಾವತಾರ ಸಮಕಾಲದಲ್ಲಿದ್ದವನು ರಾಮನನ್ನು ಎಂಚ ರಾಮಂನ ಪಶ್ಯೇತು ಯಶ್ಚ ರಾಮೋನ ಪಶ್ಯತಿ ನಿಂದಿತ ಸಭವೇ ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ ರಾಮಾವತಾರ ಮುಗಿದ ಮೇಲೆ ಒಂದು ಫೋಟೋ ನೋಡುತ್ತಾನೆ ಅಂದರೆ ಅಷ್ಟಾರು ನೋಡಿದ್ನಲ್ಲ ಈಗ ನಮಗೆ ನಮಗೆ ಹೇಳಿ ತಲೆ ಕ್ರಮದಲ್ಲಿ ಹೇಳಿ ರಾಮಾವತಾರ ಕಾಲದಲ್ಲಿ ನಾವಿಲ್ಲ ಎಲ್ಲರೂ ಸೇರಿ ರಾಮಾವತಾರ ಕಾಲಕ್ಕೆ ಹೋಗೋಣವೇ ಅದಾಗೋದಿಲ್ಲ you can go back in time you can go back in space ಬದ್ರಿಗೆ ಹೋಗ್ಬೋದು ದೂರ ದೇಶಕ್ಕೆ ಹೋಗ್ಬೋದು ದೂರ ಕಾಲಕ್ಕೆ ಹೋಗೋದು ಬರೋದಿಲ್ಲ ஆனால் நமக்கு ஒரு குறை நான் ராமனை சேவிக்கலையே கல்யாண ராமனை சேவிக்கலையே ಪಟ್ಟಾಭಿರಾಮನ ಸೇವಿಕಲಿಯೇ ಸುಗ್ರೀವನನ್ನು ಅನುಗ್ರಹ ಮಾಡಿ ಸೇವಿಸಲಿಲ್ವಲ್ಲ ದರ್ಭಶಯನದಲ್ಲಿ ಮಲಗಿದ್ನಂತಲ್ಲ ಅದನ್ನ ದರ್ಶನ ಮಾಡಲಿಲ್ವಲ್ಲ ಈ ಕೊರತೆ ತೀರಿಸೋದಕ್ಕೆ ಭಗವಂತ ಅಲ್ಲಲ್ಲಿಯೇ ಬಂದು ನೀವು ಭಕ್ತರು ಬಯಸಿದ ವಿಗ್ರಹಗಳ ರೂಪದಲ್ಲಿ ಶಿಲಾಮೂರ್ತಿ ರೂಪದಲ್ಲಿ ಬಂಗಾರ ವಿಗ್ರಹ ರೂಪದಲ್ಲಿ ಯಾವ ಯಾವ ದ್ರವ್ಯ ಉಪಾದನಾ ದ್ರವ್ಯ ವ್ಯತ್ಯಾಸವಿಲ್ಲದಂತೆ ತಮರುಹಂದಜವುರುವಂ ಅವುರುವಂ ತಾನೆ ಭಕ್ತರು ಬಯಸಿದ ಆಕಾರದಲ್ಲಿ ಬಂದು ನಿಂತುಕೊಳ್ತಾನೆ ಅದೇ ಅರ್ಚಾಮೂರ್ತಿ ಇದ್ರ ಕುತ್ ಇದ್ರ ವಿಷಯ ತುಂಬ ಹೇಳಬೇಕು ಶ್ರೀಮದ್ ಭಾಗವತ ಹನ್ನೊಂದನೇ ಸ್ಕಂಧದಲ್ಲಿ ಅದು ಹೇಳ್ತಾರೆ ಕೃಷ್ಣನೇ ಹೇಳ್ತಾನೆ ಲೋಹ ರೂಪದಲ್ಲಿ ಶಿಲಾರೂಪದಲ್ಲಿ ಚಿತ್ರರೂಪದಲ್ಲಿ ರೇಖಾ ರೂಪದಲ್ಲಿ ನನ್ನನ್ನು ಭಕ್ತರು ಅನಂತ ರೂಪದಲ್ಲಿ ಪೂಜೆ ಮಾಡ್ಬೋದು ಹನ್ನೊಂದನೇ ಸ್ಕಂದದಲ್ಲಿ ಗೆರೆಯಲ್ಲಿ ಗೇರು ಬಿಡ್ಬೋದು ಬೀದಿಯಲ್ಲಿ ಶ್ರೀರಂಗದಲ್ಲಿ ಹುಡುಗರು ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಆಗ್ತಿದ್ದನ್ನು ನೋಡೋರು ಸಣ್ಣ ಸಣ್ಣ ಹುಡುಗರು ಅಯ್ಯಂಗಾರ ಹುಡುಗರು ಒಳಗೆ ಬಿಡ್ತಿರಲಿಲ್ಲ ಅವರನ್ನು ಉಪನಯನ ಕೂಡ ಆಗಿರಲಿಲ್ಲ ಅಷ್ಟೋ ಹುಡುಗರಿಗೆ ಕೇಳಿ ಕೇಳಿ ಮಂತ್ರ ಬಾಯ್ಪಾಠ ಆಗಿತ್ತು ಕಾವೇರಿ ದಡಕ್ಕೂ ಶ್ರೀರಂಗ ದೇವಸ್ಥಾನಕ್ಕೂ ನಡುವೆ ಆಚಾರ್ಯರು ರಾಮಾನುಜರು ನಡ್ತಾ ಇದ್ದ ಬೀದಿಯಲ್ಲಿ ಒಂದು ದಿವಸ ದೊಡ್ಡದಾಗಿ ಆ ಸರ್ಪಶಯನ ಭಗವಂತ ಮರಗಿರೋ ಚಿತ್ರವನ್ನು ಆ ಗಡ್ಡು ಕಡ್ಡಿ ಗೆರೆ ಎಲ್ಲ ತಗೊಂಡು ಅವ್ರಿಗೆ ತಿಳಿದ ಒಂದು ಚಿತ್ರ ಆಕಾರ ಬರೆದು ಬಿಟ್ರು ಗೆರೆಯಲ್ಲಿ ಬರೆದಿದ್ದಾರೆ ಅಷ್ಟೊತ್ತಿಗೆ ರಾಮಾನುಜರು ನದಿ ಸ್ನಾನಕ್ಕೆ ಅಮ್ಮ ಮಂಟಪ ಆ ಕಡೆ ಹೋಗಿದ್ದಾರೆ ಸ್ನಾನ ಮಾಡಿಕೊಂಡು ವಯಸ್ಸಾದವರು ಪಾಪ ಶಿಷ್ಯರ ಹೆಗಲ ಮೇಲೆ ಕೈ ಇಟ್ಕೊಂಡು ನಿಧಾನವಾಗಿ ಬರ್ತಾ ಇದ್ದಾರೆ ಒಬ್ಬ ಪೋಲಿ ಹುಡುಗ ಪಟಿಂಗ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮಂತ್ರ ಪುಷ್ಪ ಎಲ್ಲ ಮಾಡಿದ್ದಾನೆ ನೈವೇದ್ಯ ಮಾಡಬೇಕು ಮನೇಲಿ ಕೇಳಿದ್ರೆ ಬೈತಾರೆ ಅಂತ ಕೊಟ್ಟಾಂಗಚ್ಚಿ ಒಂದು ತೆಂಗಿನಕಾಯಿ ಚಿಪ್ಪು ಒಂದಷ್ಟು ಮಣ್ಣು ಹಾಕಿದ ಅದಕ್ಕೆ ಎಲ್ಲ ಒಂದಷ್ಟು ನೀರು ತೊಗೊಂಬಂದು ಹಾಕಿದ ಕೊಟ್ಟ ಇದು ಪುಳಿಯೋಗರೆಯಿಂದ ಅವನ ತಲೆ ಭಾವನೆ ನೋಡಿ ಆಚಾರ್ಯರು ಬರ್ತಾ ಇದ್ರೆ ತಾತ ಅಂತ ಹೋಗಿ ಉಂಗ ಪೆರುಮಾಳಿಂಗಿರ್ಕಾರ ಪಡ್ತಿರ್ಕಾರ ನಿಮ್ಮ ನೀವು ಪೂಜೆ ಮಾಡ್ತಿರೋ ದೇವಸ್ಥಾನದಲ್ಲಿ ಇಲ್ಲಿ ಮಲಗಿದ್ದ ನೋಡಿ ಇದೋ ಪ್ರಸಾದ ಅವ್ರ ಕಣ್ಣಲ್ಲಿ ನೀರು ಬಂತು ಈ ಹುಡುಗರು ಗೆರೆಯಲ್ಲಿ ಭಗವಂತನನ್ನು ಕಂಡ್ರಲ್ಲ ಅಂತ ಹೇಳಿ ಅವರೆದುರಿಗೆ ದಂಡವನ್ನು ನೆಲದ ಮೇಲೆ ಊರಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಆ ಹುಡುಗರು ಕೊಟ್ಟ ಚಿಟಿಕೆ ಮೃತ್ತಿಕೆಯನ್ನು ಮಣ್ಣನ್ನು ಬಾಯಲ್ಲಿ ಸ್ವೀಕಾರ ಮಾಡಿದರಂತೆ can we find an acharya of this kind ಯೋಚನೆ ಮಾಡಿ ಏ ಹೋಗ್ರ ಈ ದೇವರಲ್ಲ ಅವ್ರು ಹೇಳಿಬಿಟ್ಟಿದ್ರೆ ಆ ಹುಡುಗರಿಗೆ ಭಕ್ತಿ ಹೋಗ್ಬಿಡ್ತಿದ್ದು ಎಗರು ಬಿಡ್ತಿತ್ತು ಯಾವುದೋ ಒಂದು ಚಿತ್ರ ಈಗ ಎಷ್ಟೋ ಜನರ ಮನೆಯಲ್ಲಿ ನೀವು ಚಿತ್ರ ಬರೀತೀರಿ ಶಿಂಗ್ರಹಿಂಗಾರ ಅಂತ ಒಬ್ಬರಿದ್ದು ತುಮಕೂರಿನಲ್ಲಿ ಮಹಾಪಂಡಿತರು ವಿದ್ವಾಂಸರು ಭಗವಂತನಲ್ಲದೆ ಯಾರನ್ನೂ ಸ್ತೋತ್ರ ಮಾಡಿದಾರಲ್ಲ ಮೇಲ್ಕೋಟೆ ಅವರು ಜಗ್ಗು ಶಂಕರಯ್ಯಂಗಾರ್ಯರು ತೊಂಬತ್ತೇಳು ವರ್ಷ ಬದುಕಿದ್ರು ನಮ್ಮ ಮನೆಗೆಲ್ಲ ಬಂದಿತ್ತು ಧಾರವಾಡಕ್ಕೆ ಅವರಿಗೆ ತೊಂಬತ್ತ್ಮೂರನೇ ವರ್ಷದ ಜಯಂತಿ ಸಂದರ್ಭದಲ್ಲಿ ನಾವು ತುಮಕೂರಿಗೆ ಹೋಗಿದ್ದೆವು ಅವ್ರು ಯಾವುದೋ ಒಂದು ಗೋಡೆ ಕಪಾಟಿನ ಒಂದು ಮುಚ್ಚಳದ ಮೇಲೆ ನರಸಿಂಹನ ಆಕೃತಿಯನ್ನು ಮಾಡಿದ್ದರು ಅದು ಯಾವ ಪೇಂಟ್ ಮಾಡಿದ್ದೋ ಯಾವ ಬಣ್ಣವೋ ಗೊತ್ತಿಲ್ಲ ಆ ಮನೆಯವರೆಲ್ಲ ತಪ್ಪದೆ ಆ ಕಪಾಟಿನ ಮೇಲೆ ಮುಚ್ಚಳದಲ್ಲಿದ್ದ ನರಸಿಂಹನಿಗೆ ಪ್ರತಿನಿತ್ಯ ಆರತಿ ಎತ್ತುವುದು ದೀಪ ಬೆಳಗುವುದು ನೈವೇದ್ಯ ಮಾಡುವುದು ಅವ್ರ ಕಣ್ಣಲ್ಲಿ ಹಾಗೆ ಕಾಣಿಸ್ತಾರೆ ನಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇರ್ಬೋದು ಆದ್ದರಿಂದ ಇದು ಅರ್ಷಾಮೂರ್ತಿ ಎನ್ನುವುದು ನಮಗೆ ಎಲ್ಲರಿಗೆ ಸುಲಭವಾಗಿ ಎಟಕತಕ್ಕಂಥ ಮೂರ್ತಿ ಸಾಲಿಗ್ರಾಮ ಆಗ್ಬೋದು ಆ ಸಾಲಗ್ರಾಮದಲ್ಲಿ ಒಳ್ಳೆ ದೇವರೇ ಕೆಟ್ಟ ದೇವರೇ ಅಂತ ಬೇರೆ ಕೇಳ್ತಾರೆ ಮಹಾರಾಯರೇ ಒಳ್ಳೆ ಬುದ್ಧಿಯೇ ಕೆಟ್ಟ ಬುದ್ಧಿಯೇ ಅಂತ ಕೇಳಿ ಹೇಳ್ತೇನೆ ಒಳ್ಳೆ ದೇವರು ಕೆಟ್ಟ ದೇವರು ಅಂತಿಲ್ಲ ವಿಗತ ಕೃತ ಕಲಿಜ್ವಲನ ದುರ್ಗತೆ ಜಗತಿ ಕಾಲ ಮೇಘಾಯಿತಂ ವಿಗತ ವೇಲಯ ನೀವು ದಡ ಮೀರಿ ಹರಿಯುವ ನದಿ ನದಿ ದಡ ಮೀರಿ ಹರಿದ್ರೆ ಲೋಕಕ್ಕೆ ಒಳ್ಳೇದು ಕೆಟ್ಟದ್ದು ವಿಗತ ವೇಲಯ ವೇಲ ಅಂದ್ರೆ ಸಮುದ್ರ ದಡ ನದಿ ಉಕ್ಕೇ ಇರ್ತದೆ ಸರಿಯೋ ತಪ್ಪೋ ಅಯ್ಯ ನಮ್ಮ ಸರಿ ತಪ್ಪಿಗೆ ವೆಯ್ಟ್ ಮಾಡುತ್ತೇನ್ರಿ ನದಿ ಆದ್ರ ಕೆಲಸ ಅದನ್ನು ಮಾಡುತ್ತೆ ಆದರೆ ದಯಾದೇವಿ ದಡ ಮೀರಿ ಹರಿತಾಳೆ ದಡ ಅಂದರೆ ಸಂಸ್ಕೃತದಲ್ಲಿ ಪಾತ್ರ ಪಾತ್ರ ಪಾತ್ರ ವಿವೇಕವನ್ನು ನೋಡದೆ ಎಲ್ಲರಲ್ಲಿ ಸಮವಾಗಿದ್ದಾಳೆ ವಿಗತವೇ ಲಯ ಕೃತ ಸಮಗ್ರ ಪೋಷೈಸ್ತ್ವಯ ಸಮಗ್ರ ಪೋಷೈ ಭಿಕ್ಷುಕ ಬ್ರಾಹ್ಮಣ ಪಶು ನಾಯಿ ಹಂದಿ ಮೊದಲಾದ ವ್ಯತ್ಯಾಸವಿಲ್ಲದೆ ಭಗವಂತನದೇ ಕೃತ ಸಮಗ್ರ ಪೋಷೈಸ್ತ್ವಯ ಕಲಿಜ್ವಲನ ದುರ್ಗತೆ ಜಗತಿ ಈ ಕೃತಿಯುಗದಲ್ಲೇ ಇರಲಿ ದ್ವಾಪುರದಲ್ಲೇ ಇರಲಿ ಕಲಿಪುರುಷನ ಒಂದು ಅಂಶ ಕಿಡಿ ಅನ್ನೋದು ಇದ್ದೇ ಇರ್ತದೆ ಹಿರಣ್ಯ ಕಶ್ಪು ಇದ್ದಿದ್ದು ಯಾವ ಯುಗ ಕೃತಿಯುಗ ಕೃತಿಯುಗದಲ್ಲಿ ಮಗನನ್ನೇ ಕೊಲ್ಲಬೇಕು ಅಂತ ಅವನಿಗೆ ದುರ್ಬುದ್ಧಿ ಬಂದದ್ದು ಕಲಿ ಪ್ರವೇಶ ಅಂಶ ಕಡಿಮೆ ಇರಬಹುದು ಕಲಿಯುಗದಲ್ಲಿ ಇದು ಸಮೃದ್ಧವಾಗಿರ್ಬೋದು ಆದರೆ ಕಲಿಯುಗದಲ್ಲಿಯೂ ಧರ್ಮ ಉಂಟು ಗೋಪುರ ಕಟ್ಟಬೇಕಂತೀರಿ ಹಣವನ್ನು ಕೊಡ್ತೀರಿ ಪ್ರವಚನವನ್ನು ಕೇಳ್ತೀರಿ ಅವ್ರಿಗೂ ಬುದ್ಧಿ ಇಲ್ಲ ನಮಗೂ ಬುದ್ಧಿ ಇಲ್ಲ ಅವ್ರಿಗೆ ಹೊತ್ತು ಹೋಗೋದು ಅಂತ ಏನೋ ಹೇಳ್ತಾರೆ ಕಾಗೆ ಗೂಬೆ ಪುರಾಣ ನೀವು ಕೂತ್ ಕೇಳ್ತೀರಿ ಅಂತ ಬೊಯ್ಯೋರಿದ್ರು ನಿಮಗೆ ಗೊತ್ತಿಲ್ಲ ಬಂದು ಅಂತ ಕರ್ಕೊಂಡು ಬರ್ತೀರಿ ಧರ್ಮವಿಲ್ವೇ ಮಾಡಿ ದಯವಿಟ್ಟು ನಿರಾಶೆ ಮಾಡಿಕೊಳ್ಬೇಡಿ ಧರ್ಮ ಅನ್ನೋದಿದೆ ಕಡಿಮೆ ಇರಬಹುದು ಕಲಿಜ್ವಲನ ದುರ್ಗತೆ ಜಗತಿ ಕಲಿ ಬಂದು ಕಾಳ್ಗಿಚ್ಚ ಅಂತ ಹಬ್ಬಿ ಲೋಕವನ್ನೆಲ್ಲ ಸುಡ್ತಾ ಇದೆ ಸಸ್ಯ ವನಸ್ಪತಿಗಳನ್ನು ದಡಮೀರಿ ಹರಿಯುವಂತಹ ಕೃಪೆ ಮೇಲಿನಿಂದ ಧುಮುಕಿ ಕಾಲ ಮೇಘಾಯಿತಂ ಭಗವಂತ ಏನಾಯಿತು ಶ್ಲೋಕ ಸರಿ ಹೋಗಲಿಲ್ವಾ ಎಂಬತ್ತೊಂದನೇ ಶ್ಲೋಕ ಇನ್ನೊಂದ್ಸಲ ಹೇಳ ಕೃಪೆ ವಿಗತ ವೇಲಯ ಕೃತ ಸಮಗ್ರ ಪೋಷಯಿತ್ವಯ ಕಲಿಜ್ವಲನ ದುರ್ಗತೆ ಜಗತಿ ಕಾಲ ಮೇಘಾಯಿತಂ ಭಗವಂತನನ್ನ ಕಾಳಮೇಘ ಮಾಡಿಬಿಡ್ತಾಳಂತೆ ದಯಾದೇವಿ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಳಮೇಘಂ ಶ್ರೀರಂಗಮಂಗಳಮಣಿಂ ಕರುಣಾನಿವಾಸಂ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಳಮೇಘಂ ಶ್ರೀಹಸ್ತಿ ಶಿಖರೋಜ್ವಲ ಪಾರಿಜಾತಂ ಶ್ರೀಶನ್ನಮಾಮಿ ಶಿರಸ ದೀಪಂ ಎರಡು ಹೊತ್ತು ಇಷ್ಟನ್ನಾದರೂ ಹೇಳಿ ಶ್ರೀರಂಗಮಂಗಳಮಣಿ ಅವನೊಂದು ಮಣಿಯಂತೆ ಅದ್ಭುತವಾದ ನೀಲಮಣಿ ಶ್ರೀರಂಗಮಂಗಳಮಣಿ ಆದರೆ ಕರುಣಾನಿವಾಸಂ ಶ್ರೀ ಶಿಖರಾಲಯ ಕಾಳಮೇ ಬೆಟ್ಟದ ಮೇಲೆ ಕಪ್ಪು ಮೋಡ ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೆ ವಭಾಸ್ವರ ಒಂದು ಕಪ್ಪು ಮಿಂಚಿದೆಯಂತೆ ಬರೀ ಕಪ್ಪು ಮೋಡವಲ್ಲ ಬರೀ ಕಪ್ಪು ಮೋಡ ಆಗಿದ್ರೆ ಮಳೆ ಕೊಡೋದಿಲ್ಲ ಆ ಮೋಡವನ್ನು ಸೀಳಿ ಮಿಂಚಿ என்ன ಮಳೆ ಇರ್ಕು ಏನ್ ಕೊಟ್ಟು ಮಾಟೀರ್ ಕೊಟ್ಟಂ ಮಳೆ ತುಂಬಿಕೊಂಡಿದ್ದೀರಿ ನಿಮಗೇನ್ರಿ ಬಂತು ಸುರಿಯಿರಿ ಅಂತ ಅವನನ್ನು ಭೇದಿಸುವಂತಹ ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೆ ವಭಾಸ್ವರ ಮಿಂಚಿನಂತೆ ಮಿಂಚುತ್ತಾಳೆ ಲಕ್ಷ್ಮೀದೇವಿ ಆ ಕಾಳಮೇಘದಲ್ಲಿ ಕಲಿಜ್ವಲನ ದುರ್ಗತೆ ಜಗತಿ ಕಾಲಮೇಘ ಆಯಿತಂ ವೃಷಕ್ಷಿಧರಾದಿಷು ಧರ ಆದಿಶು ಅಂದರು ಆ ದಯಾದೇವಿ ಭಗವಂತನಿಗೆ ಪ್ರೇರಣೆ ಮಾಡಿದ್ರಂತಲೇ ಮೊತ್ತ ಮೊದಲು ವೆಂಕಟೇಶ್ವರ ತಿರುಪತಿ ಬೆಟ್ಟದ ಮೇಲೆ ಬಂದು ನಿಂತ ಪಾಂಡುರಂಗನ ಹಾಗೆ ಸೊಂಟದ ಮೇಲೆ ಕೈ ಇಟ್ಟುಕೊಂಡ ದಯಾದೇವಿ ಬಂದಳು ಅನೇಕ ತೀರ್ಥ ರೂಪದಲ್ಲಿ ಬಂದಳು ವೃಕ್ಷಮನ ರಾಜ ರೂಪದಲ್ಲಿ ಬಂದಳು ಪೂರ್ವ ಅಂತ ಕೇಳಿದ ಪೂರ್ವ ನೀವು ಸೊನ್ನೆಯೇ ಇದು ವೆಂಕಟಮಲೆಯಲ್ಲಿ ಬಂದು ನಿಂದ್ರಿಕೇನೆ ಪೂರ್ವ ಎಪ್ಪಡಿ ಪೂರ್ವ ಒಂದು ಬೊಂಬಾಯಿನಲ್ಲಿದ್ದಾರೆ ಡೆಲ್ಲಿಯಲ್ಲಿದ್ದಾರೆ ಕಲ್ಕತ್ತಾದಲ್ಲಿದ್ದಾರೆ ನಿಮ್ಮ ಕಡೆಗೆ ಬರೋಕ್ಕಾಗದೇ ಇದ್ದವರಿದ್ದಾರೆ இப்போ என்ன செய்யணும் அங்கெல்லாம் திருவேங்கடவன் ரூபத்தில் கோயில் ಕಟ್ಟಿ ಹಂಗೆ எழுந்தருளிருக்க வேண்டும் ಅಲ್ಲೆಲ್ಲ ವೆಂಕಟೇಶ್ವರನ ರೂಪದಲ್ಲಿ ಇರಬೇಕು ನೀವು ವೆಂಕಟೇಶ್ವರನ ಗುಡಿ ಎಷ್ಟು ಕಡೆ ಇದೆ ನೋಡಿ ಬೊಂಬಾಯಿನಲ್ಲಿದೆ ಘಾಟ್ಕೊಪ್ಪರ್ನಲ್ಲಿ ವಾನಮಾಮಲೆ ಜಿ ಆರ್ ಸ್ವಾಮಿಗಳ ಶಿಷ್ಯರು ಅಲ್ಲಿ ಎಂಥ ದೊಡ್ಡ ಬಾವಿ ಕೈ ಎಟಕಿತ್ತೆ ನೀರು ಪರಿಶುದ್ಧವಾದ ನೀರು ಇಡೀ ಬೊಂಬಾಯಿನಲ್ಲಿ ಭೂಮಿ ಕೆಟ್ಟು ಹೋಗಿದೆ ಅಂತಾರೆ ಆ ಜಾಗದಲ್ಲಿ ಬಹಳ ಪರಿಶುದ್ಧವಾದ ನಿಸಂಧಾನವನ್ನು ಮಾಡಿದ್ದೇನೆ ನಾನು ಆ ಜಾಗದಲ್ಲಿ ಇನ್ನು ಎತ್ತ ಎಷ್ಟು ಕಡೆ ಊರೂರು ಸಂಧಿ ಸಂಧಿ ಕೇರಿ ಕೇರಿಗಳು ವೆಂಕಟೇಶ್ವರ ಅಂದ್ರೆ ಒಂದು ಜನರಿಗೆ ಏನು ನಂಬಿಕೆ ಅಂದ್ರೆ ದುಡ್ಡು ಬರುತ್ತೆ ಅಂತ ಡೊಂಬಿವಿಲಿಯಲ್ಲಿ ಪಶ್ಚಿಮ ತಿರುಪತಿ ಅಂತಾರೆ ಶೇಡ್ಜಿಗಳು ಬರ್ತಾರೆ ಕಲ್ಯಾಣೋತ್ಸವ ಮಾಡ್ತಾರೆ ಮಾಡ್ಲಿ ಬಿಡ್ಲಿ ಲಾಡು ಉಂಡೆ ಮಾಡ್ತಾರೆ ವೆಂಕಟೇಶ್ವರ ಅಂದ್ರೆ ದುಡ್ಡು ಹರಿದು ಅವನ ಹೆಸರು ಹೇಳಿಬಿಟ್ರೆ ಸಾಕು ಪೋರ್ಮಾ ಇದು ಪೋರಾದಿ ಪೋರಾದಿ ಎಲ್ಲ ಎಲ್ಲ ಜಾಗದಲ್ಲಿ ನೀವು ನಿಂತುಕೊಳ್ಳಬೇಕು ನಿಮಗಿಲ್ಲಿ ಪ್ರಶ್ನೆ ಬರುತ್ತೆ ಹಾಗಿದ್ರೆ ಎಲ್ಲ ಗುಡಿಗಳಲ್ಲಿರೋರು ಬರೀ ವೆಂಕಟೇಶ್ವರನೇ ಅಂತ ರಾಮ ಬೇರೆ ಏನೋ ವ್ಯತ್ಯಾಸ ವರದರಾಜ ಅಂತ ಹೇಳ್ತಾರಲ್ಲ ಸರಿಯಾಗಿ ನೋಡಿ ಅವನು ಶಂಖಚಕ್ರಧರ ಅವನು ವೆಂಕಟೇಶ್ವರ ಮಲಗಿದ್ದಾನಲ್ಲ ಶ್ರೀರಂಗದಲ್ಲಿ ಅವನು ವೆಂಕಟೇಶ್ವರ ಪಡ್ತಿರ್ಕಾರೆ ಪಡಕು ಕೂಡ ಅದು ಎಲ್ಲ ಎಲ್ಲಾರು ಹೇಳಿದ್ದಾರೆ ಪುರಾಣದಲ್ಲಿ ಒಂದು ಕಡೆಯಲ್ಲಿ ನಿಂತರು ನಿಂದ್ರೆ ಈಡಂದು ಅಳಂದು ಎಲ್ಲ ಮಾಡೋ ನವನೇ ಆದ್ದರಿಂದ ವೃಷಗಿರಿ ವಿಷಕ್ಷಿತಿ ಧರಾದಿಷು ಸ್ಥಿತಿ ಪದೇಶು ಸಾರುಪ್ಲವೈ ಸ ಅನುಪ್ಲವೈ ವೆಂಕಟೇಶ್ವರ ಬಂದರೂ ಸುಮ್ಮನೆ ಬರೋದಿಲ್ಲ ಅವನ ಜೊತೆಗೆ ಗರುಡಾಳ್ವಾರರು ಅನಂತಾದಿಶೇಷ ವಿಶ್ವಕ್ಸೇನ ಆಳ್ವಾರರು ಆಚಾರ್ಯರು ಎಲ್ಲರೂ ಬಂದು ಸೇರಿಕೊಳ್ತಾರೆ ಸಾನುಪ್ಲವೈ ವೃಷಾದ್ರಿಪತಿ ವಿಗ್ರಹೈ ಇಲ್ಲಿ ಹೇಳಿಬಿಟ್ರು ಎಲ್ಲರೂ ವೆಂಕಟೇಶ್ವರನ ಪ್ರತಿರೂಪದ ವಿಗ್ರಹಂತೆ ವ್ಯಪಗತ ಕೆಲ ಅವಗ್ರಹೀ ಅವಗ್ರಹ ಅಂದ್ರೆ ತೊಂದರೆ ವೆಂಕಟೇಶ್ವರನ ಗುಡಿ ಕಟ್ತೇನೆ ಅಂತಂದ್ರಿ ತೊಂದರೆಗಳು ತಾವೇ ಹೋಗಿಬಿಡುತ್ತೆ ದೇವರ ಕೆಲಸ ಅಂತನ್ನಿ ಅದು ಯಾವುದು ಅಡೆತಡೆ ಇಲ್ಲದೆ ನಡೆದು ಹೋಗುತ್ತೆ ಅಲ್ಲಿ ಉಗನೆಯವರು ಬಂದಿದ್ದಾರೆ ನೋಡಿ ಅಲ್ಲಿ ಒಂದ್ಸಲ ನಾನು ಎಷ್ಟೋ ಸಲ ಹೋಗಿದ್ದೇನೆ ದೇವಸ್ಥಾನ ತುಂಬಾ ಸಣ್ಣದು ವೆಂಕಟೇಶ್ವರ ಸೌಮ್ಯ ವೆಂಕಟೇಶ್ವರ ಅಂತ ಕಾಣುತ್ತೆ ಕೇಶವ ಅಂತ ಹೇಳ್ತೀರ ಅವನು ವೆಂಕಟೇಶ್ವರ ಈಗ ತಾನೇ ಹೇಳಿದ್ದೀನಿ ಮತ್ತೆ ನೀವು ಅವರೆಲ್ಲ ಸೇರಿಕೊಂಡು ಏನು ಮಾಡಿದ್ದಾರೆ ದೇವಸ್ಥಾನಕ್ಕೆ ಒಂದು ಕಬ್ಬಣದ ಬಾಗಿಲು ಮಾಡಿಸಿದ್ರು ಕಬ್ಬಣದ ಗೇಟು ಗ್ರಿಲ್ ದೇವಸ್ಥಾನಕ್ಕೂ ಆ ಗೇಟ್ಗೂ ನೋಡಿದ್ರೆ ಭಯಂಕರವಾಗಿ ಕಾಣಿಸ್ತಾ ಇತ್ತು ಎರಡಷ್ಟೇ ಕಳ್ಳ ಬರೋ ಜಾಗ ಅಲ್ಲ ಏನಲ್ಲ ಕಾಂಪೌಂಡ್ ಚಿಕ್ಕದು ಗೇಟ್ ದೊಡ್ಡದು ಪ್ರವಚನ ಮಾಡಿದ್ದು ಊಟ ಗೀಟ ಮಾಡಿ ಭೋಜನ ಮಾಡಿ ಜಾಗದಲ್ಲಿ ಕೂತಿದ್ದು ಗರುಡು ಸ್ತಂಭದ ಹತ್ರ ಏನಪ್ಪ ನೀವೆಲ್ಲ ಅನುಕೂಲಸ್ಥರಾಗಿದ್ದೀರಿ ಬೇರೆ ಬೇರೆ ಕಡೆಯಲ್ಲಿ ಸ್ವಾಮಿಗೆ ದೊಡ್ಡ ಗೋಪುರ ಕಟ್ಟಬೇಕು ಗೋಪುರ ಇಲ್ಲದೆ ಬರೀ ಗೇಟ್ ಮಾಡಿದ್ದೀರಲ್ಲ ನೀವು ಒಂದೇ ನಿಮ್ಮದೇ ಡೊನೇಷನ್ ಮೊದಲಾಗಲಿ ಇದ್ರು ಏನೋ ಕೈಯಲ್ಲಿ ಇದ್ದಿದ್ದು ಕೊಟ್ಟೆ ಸೇರಿದ್ರು ಹೇಳ್ತಾ ಏಳು ತಿಂಗಳಲ್ಲಿ ದೊಡ್ಡ ಗೋಪುರವನ್ನು ಎಬ್ಬಿಸಿ ಹಳೆ ಗೇಟನ್ನು ಹರಾಜು ಮಾಡಿ ಹೊಸ ಗೇಟನ್ನು ಜೋಡಿಸಿದ್ರು ವೆಂಕಟೇಶ ಅಂದ್ರೆ ಹಾಗೆ ಓಡಿ ಬರುತ್ತೆ ನೋಡಿ ಅದು ಅವನ ಕೆಲಸ ನೀ ನಿರ್ವಿಘ್ನವಾಗಿ ನಡೆಯುತ್ತೆ ನಿನ್ನ ಸೇವೆ ಮಾಡುವುದಕ್ಕೆ ಅನಾನುಕೂಲವೋ ನಮ್ಮ ತಾಯಿ ಹೇಳ್ತಿದ್ವಿ ಹಾಡು ನನ್ನ ಸೇವೆ ಮಾಡುವುದಕ್ಕೆ ಅನುಕೂಲವು ನಮ್ಮ ಕೆಲಸ ಅಂದರೆ ಎಲ್ಲ ಇಪ್ಪತ್ತೆಂಟು ಬಿಟ್ಟು ಹೋಗಿ ಅಲ್ಲಿ ನಿಂತು ಇಲ್ಲಿ ನಿಂತು ಹರಕಲು ಪಂಚ ಸೀರೆ ಉಟ್ಕೊಂಡು ಇದು ಕೊಡಿ ಅದು ಕೊಡಿ ಭಿಕ್ಷೆ ಇರ್ತೇವೆ ಭಗವಂತನ ಸೇವೆ ಅಂದರೆ ಮುಂದೆ ಬರುವುದಿಲ್ಲ ಆದರೆ ಭಗವಂತನ ಹೆಸರನ್ನು ಹೇಳಿ ಯಾವ ಕೆಲಸವೂ ನಿಲ್ಲುವುದಿಲ್ಲ ನಿಮ್ಮೂರು ಸಾಕ್ಷಿ ಮಾದಿಹಳ್ಳಿ ಸಾಕ್ಷಿ ಅಷ್ಟಗ್ರಾಮಗಳು ಸಾಕ್ಷಿ ಒಂದಕ್ಕಿಂತ ಒಂದು ಕಡೆಯಲ್ಲಿ ಭಗವಂತನನ್ನು ಹೇಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಆದ್ದರಿಂದ ತಾಯಿ ಕೃಪೆ ಎಲ್ಲ ಕಡೆ ವೆಂಕಟೇಶ್ವರನನ್ನು ನೀನೇ ನಿಲ್ಲಿಸಿದ್ದೀಯೇ ಎಂಬುದಾಗಿ ಆ ಪ್ರೇರಣೆಯನ್ನು ಮೊದಲು ಅರ್ಚಾವತಾರ ಮೂರ್ತಿಯಲ್ಲಿ ಹೇಳಿದರು ಪ್ರಸೂಯ ವಿವಿಧಂ ಜಗತ್ ಕೂರ್ಮ ಸೇರಿಸಿ ವರ್ಣನೆ ಮಾಡಿಬಿಡ್ತಾರೆ ಒಂದೇ ಶ್ಲೋಕದಲ್ಲಿ ಪ್ರಸೂಯ ವಿವಿಧಂ ಜಗತ್ ತದಭಿವೃದ್ಧಯೇ ತ್ವಂ ದಯೇ समीक्षण विचिंतन प्रभृति स्वयं तादृश विचित्र गुण चित्रिता विविध दोष वैदेशिकी वृषा जलपते स्तनु विशसि मत्स्य कूर्मादिक प्रसूय विविधम जगत ಜಗತ್ತನ್ನು ಹಡೆದು प्रसूय ಪ್ರಸೂಯ ತೋಯೇನ ಜೀವಾನ್ ವ್ಯಸಸಜ್ಜ भूम्या ಯದೋಷಧೀಭಿ ಹೇಳ್ತೇವೆ ಭಗವಂತ ಮೈ ಮೇಲೆ ಸಮುದ್ರದಲ್ಲಿ ಆಳದೆರೆ ಮೇಲೆ ಮಲಗಿದ್ದಾಗ ಆ ಸಮುದ್ರ ಕ್ಷೀರ ಸಮುದ್ರ ಬಂದು ಅಪ್ಪಳಿಸಿ ಅಪ್ಪಳಿಸಿ ಅಪ್ಪಳಿಸಿ ಮೈ ಮೇಲೆ ನೀರೇನಿತ್ತು ಕೊಡವಿಕೊಂಡನಂತೆ ಮೈಯನ್ನ ಅದನ್ನೇ ಹನಿ ಹನಿ ಮಾಡಿ ಇದು ಬ್ರಹ್ಮ ಇದು ರುದ್ರ ಇದು ಇಂದ್ರ ಅಂತ ತೋಯೇನ ಜೀವಾನ್ ಸರ್ಜ ಭೂಮ್ಯ ಎಲ್ಲ ನಾರಾಯಣಂಶ ನಾರಾಯಣ ರೂಪ ನೀರಿನಿಂದಲೇ ಹನಿ ಹನಿಗಳಾಗಿ ನಾವೆಲ್ಲ ಉಂಟಾಗಿದ್ದೇವೆ ಪ್ರಸೂಯ ವಿವಿಧಂ ಜಗತ್ತೇ ಅದು ಪ್ರಾರಂಭದಲ್ಲಿಯೇ ವೈವಿಧ್ಯ ಯೂನಿಫಾರ್ಮ್ ಮನಾಟನೆ ಜಗತ್ ಸೃಷ್ಟಿ ಮಾಡಲೇ ಇಲ್ಲ ಜಗತ್ ಭಗವಂತ ಆರಂಭದಲ್ಲಿಯೇ ವಿವಿಧ ವಿಚಿತ್ರ ನೋಡಿ ಎರಡು ಶಬ್ದ ಹಾಕ್ತಾರೆ ವೇದಾಂತದಲ್ಲಿ ಒಬ್ಬರ ಹಾಗೆ ಒಬ್ಬರಿಲ್ಲ ಒಬ್ರ ಹಾಗೆ ಒಬ್ಬರಿಲ್ಲ ಪರೀಕ್ಷೆ ಮಾಡಿ ನೋಡಿ ಒಬ್ಬರು ಧ್ವನಿ ಹಾಗೆ ಒಬ್ಬರದಿಲ್ಲ ಇಷ್ಟು ಕೋಟಿ ಕೋಟಿ ಜನ ಇದ್ದಾರೆ ಕರ್ನಾಟಕದ ಐದೂವರೆ ಕೋಟಿ ಜನ ಕೇಳಿ ಕೇಳಿ ಕೇಳಿ ಕಿವಿ ತೂತು ನನಗೆ ಹದಿನೈದು ಇಪ್ಪತ್ತು ದಿವಸದಿಂದ ಇಷ್ಟು ಜನ ಇದ್ದಾರೆ ಯಾಕಂದ್ರೆ ಲೆಕ್ಕಾಚಾರ ಸಿಗ್ತಾ ಇದೆ ಟಿ ವಿ ನೋಡಿದರೆ ಇನ್ನು ಮಹಾರಾಷ್ಟ್ರದಲ್ಲೆಷ್ಟು ಇಡೀ ಭಾರತದಲ್ಲೆಷ್ಟು ಇಡೀ ಜಗತ್ತಿನಲ್ಲೆಷ್ಟು ಇಷ್ಟೊಂದು ಬಿಲಿಯನ್ ಲೆಕ್ಕ ಹಾಕ್ತಾರೆ ಭಗವಂತ ಮಾಡಿದ್ದಾನೆ ಒಬ್ಬರ ಧ್ವನಿಯಂತೆ ಒಬ್ಬರ ಧ್ವನಿ ಇಲ್ಲ ಒಬ್ಬರ ಆಕಾರದಂತೆ ಒಬ್ಬರ ಆಕಾರವಿಲ್ಲ ಒಬ್ಬರ ನಡಿಗೆ ಅಂತ ಒಬ್ಬರ ನಡಿಗೆ ಇಲ್ಲ ಆಬ್ಸಲ್ಯೂಟ್ ಐಡೆಂಟಿಟಿ ಅನ್ನೋದು ಇಲ್ಲ ವೆರೈಟಿ ಮಾಡಿದ್ದಾನೆ variety is the salt of life ವಿವಿಧಂ ವಿಚಿತ್ರಂ ಒಬ್ಬರು ಭಾಗ್ಯ ಒಬ್ಬರು ಭೋಗ್ಯ ಇನ್ನೊಬ್ರಿಗಿಲ್ಲ ಒಬ್ಬರು ಆಯುಷ್ಯ ಇನ್ನೊಬ್ರು ಆಯುಷ್ಯ ಒಂದೇ ಕಡೆ ಹುಟ್ಟಿರ್ತಾರೆ ತಮ್ಮನೆ ಮೊದಲು ಹೋಗ್ತಾನೆ ಅಣ್ಣ ಜೀವಂತವಾಗಿರ್ತಾನೆ ಒಂದು ಆಫೀಸ್ನಲ್ಲಿ ತಮ್ಮ ಮೊದಲು ರಿಟೈರ್ ಆಗಿ ಹೋದ ಅಣ್ಣ ಇನ್ನೂ ಸರ್ವಿಸಲ್ಲಿದ್ದ ನೀವೆಲ್ಲ ಬುದ್ಧಿವಂತರು ಅರ್ಥ ಮಾಡ್ಕೊಳ್ತೀರಿ ಆ ದುರ್ಬುದ್ಧಿಯನ್ನು ಕೊಟ್ಟವ್ರು ಯಾರವರಿಗೆ ಸುಳ್ಳು ಡೇಟ್ ಆಫ್ ಬರ್ತು ಪಾಠಶಾಲೆಯಲ್ಲಿ ನಡೆದು ಹೋಯ್ತಿದ್ದು ಪ್ರಸೂಯ ವಿವಿಧ ಜಗತ್ ಜಗತ್ತನ್ನು ಸೃಷ್ಟಿ ಮಾಡಿ ತದ ಅಭಿವೃದ್ಧಯೇ ತ್ವಂದಯೇ ಅಭಿವೃದ್ಧಿ ಮಾಡಬೇಕಲ್ಲ ಎಲ್ಲರೂ ನಾವೆಲ್ಲ ಮಾಡೋ ಕೆಲಸ ನಿಮ್ಮ ಮನೇಲಿ ತೋಟ ಇರುತ್ತೆ ಕಾಂಪೌಂಡ್ ಹಾಕುವಷ್ಟು ದೊಡ್ಡ ಜಾಗ ಇರುತ್ತೆ ನಿಮ್ಮ ಅದೃಷ್ಟವಶ ಅಂತ ಇಟ್ಕೊಳ್ಳಿ ಒಂದು ಸಣ್ಣ ಸಸಿ ತಂದನಿಟ್ರಿ ಇವತ್ತು ತುಳಸಿ ಗಿಡವನ್ನು ನಾಳೆ ಏನು ಮಾಡ್ತೀರಿ ಇವತ್ತು ಒಳ್ಳೆ ಫ್ಲವರ್ ಪಾಟು ಅದ್ರಲ್ಲಿ ತುಳಸಿ ಗಿಡ ನೀರು ಗೀರು ಹಾಕಿದ್ರಿ ನಾಳೆಯಿಂದ ಏನು ಮಾಡ್ತೀರಿ ಅಭಿವೃದ್ಧಯೇ ಅದು ಚೆನ್ನಾಗಾಗಬೇಕು ಅಂತ ಮಣ್ಣು ಗಟ್ಟಿಯಾದಾಗಲೆಲ್ಲ ಮತ್ತೆ ಅಗಿಯೋದು ಮತ್ತೆ ನೀರು ಹಾಕೋದು ಗೊಬ್ಬರ ಶುದ್ಧವಾದ ಸಗಣಿ ಅಂತ ತಂದು ಹಾಕೋದು ಸಾಮಾನ್ಯ ಗೃಹಿಣಿ ಮಾಡ್ತಾರೆ ಗೃಹ ಗೃಹಸ್ಥ ಮಾಡ್ತಾನೆ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತನಿಗೆ ಇದನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಹೊಣೆ ಇಲ್ಲವೇ ಯೋಚನೆ ಮಾಡಿಕೊಳ್ಳಿ ಅಭಿವೃದ್ಧಯೇ ತ್ವಂ ದಯೇ ಭಗವಂತ ಹೇಳ್ತಾನೆ ಅದು ಯಾರು ಬಕೀಟೋ ಗಿಟೋ ತೂತಾಗಿದೆ ನೀರು ಹಾಕೋದಕ್ಕೆ ಟೈಮ್ ಇಲ್ಲ ನೀನೇ ನೋಡು ಅಂತ ದಯಾದೇವಿಗೆ ಆರ್ಡರ್ ಮಾಡಿಬಿಟ್ಟ ಯಜಮಾನರು ಮಾಡೋ ಕೆಲಸ ಹೀಗೇನೆ ಯಜಮಾನ್ತಿಗೆಲ್ಲ ಚಾರ್ಜ್ ಕೊಟ್ಟು ಇದೆಲ್ಲ ನೀನು ಕೆಲಸ ಕಸಬರಿಗೆ ಇದೆ ಮನೆ ಇದೆ